ಮಾಧವ ಮಾಧವ ಸಾಧಕ ಒಂದೇ ಮಾಧವ ಮಧುಗೋತ್ರದಲ್ಲಿ ಬಂದವನೇ ಮಾಧವ ಲಕ್ಷ್ಮೀದೇವಿಗೆ ಪತಿಯಾದವನೇ ಮಾಧವ ಯಾರಿಗೆ ಧವ ಗಂಡ ಇನ್ನೊಬ್ಬ ಇಲ್ಲ ಅಂಥವನೇ ಮಾಧವ ಮಾಧವ ಸಾಧಕ ಒಂದೇ ಬಾಧಕ ಎಲ್ಲ ಅಜ್ಞಾನಾದಿಗಳನ್ನು ನಾಶ ಮಾಡುವವನು ಬೋಧಕ ವೇದವ್ಯಾಸಾದಿ ರೂಪದಿಂದ ಜ್ಞಾನವನ್ನು ಕೊಡುವವನು ಶುದ್ಧ ಸಮಾಧೆ ಲೋಕಶಿಕ್ಷಣಕ್ಕಾಗಿ ವ್ಯವಸ್ಥೆಯಲ್ಲಿ ಬದರಿಯಲ್ಲಿ ನಾರಾಯಣ ರೂಪದಲ್ಲಿ ಕೂಳಿತವನು ಅಥವಾ ಶುದ್ಧ ಸಮಾಧೆ ಇಡೀ ಜಗತ್ತಿನ ಸೃಷ್ಟಿ ಮಾಡುವುದಕ್ಕಾಗಿ ಆಲೋಚನೆ ಮಾಡಿದವನು ಧ್ಯಾನ ಮಾಡಿದವನು